ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ಚದ್ರಿದರೆ ಶಿವದ ಪಾದ ಸೇರು ಮಲ್ಲಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ಚದ್ರಿದರೆ ಶಿವದ ಪಾದ ಸೇರು ಮಲ್ಲಿಗೆ ತೋಟಗಳನ್ನ ಮಲ್ಲಿಗೆ ದಾಟಿದರು ಮಲ್ಲಿಗೆ ದಾಟಿದರೆ ಶಿವದ ಪಾದ ಸೇರು ಮಲ್ಲಿಗೆ ತೋಟದೊಳಗ ಮಲ್ಲಿಗೆ ದಾಟಿದರು ಮಲ್ಲಿಗೆ ದಾಟಿದರೆ ಶಿವನ ಪದಸೆ ಮಲ್ಲಿಗೆ ಇಳದೊಳಗಳ ಮಲ್ಲಿಗೆ ಅರಳದಿರು ಮಲ್ಲಿಗೆ ಅರಳಿದರೆ ಶಿವನ ಪಾದ ಸೇರು ಮಲ್ಲಿಗೆ ಸಿಕ್ಕದೊಳ ಮಲ್ಲಿಗೆ ಅಪ್ಪಾದಿರು ಮಲ್ಲಿಗೆ ಹಬ್ಬಿದರೆ ಶಿವನ ಪಾದ ಸೇರು ಮಲ್ಲಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ ಬೆಟ್ಟದ ಮೇಲಿನ ಮಲ್ಲಿಗೆ ಬೆಳೆಯದಿರು ಮಲ್ಲಿಗೆ ಬೆಳೆದರೆ ಜೀವದ ಪಾದ ಸೇರು ಮಲ್ಲಿಗೆ ಬಾಗ್ಲೊಳಗಳ ಮಲ್ಲಿಗೆ ಬಳುಕದಿರು ಮಲ್ಲಿಗೆ ಬಳಕಿದರೆ ಶಿವನ ಪಾದ ಸೇರು ಮಲ್ಲಿಗೆ ಬೆಳ್ಳಿಯಂತಹ ಮಲ್ಲಿಗೆ ನೀನು ಬೆಳೆಯದಿರು ಮಲ್ಲಿಗೆ ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ ಮರದ ಮೇಲಿನ ಮಲ್ಲಿಗೆ ಮರೆಯದಿರು ಮಲ್ಲಿಗೆ ಭರತರೆ ಜೀವನ ಪಾದಸೇರು ಮಲ್ಲಿಗೆ ಕಾಡಿನೊಳಗಿನ ಮಲ್ಲಿಗೆ ಕೆದ್ರಾದಿರು ಮಲ್ಲಿಗೆ ಕೆದ್ರಿದರೆ ಶಿವನ ಪಾದ ಮಲ್ಲಿಗೆ ಹಾರದೊಳಗಿನ ಮಲ್ಲಿಗೆ ಹರಿಯಾದಿರು ಮಲ್ಲಿಗೆ ಹರಿದರೆ ಶಿವನ ಪಾದ ಸೇರು ಮಲ್ಲಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ